श्रीगुरुभ्यो नमः हरिः ॐ अथ श्री ಶಿವಪುರಾಣಮಾಹಾತ್ಮ್ಯೆ ತೃತೀಯೋಧ್ಯಾಯ ಶಿವಪುರಾಣದ ಮಹಾತ್ಮ್ಯದಲ್ಲಿ ಮೂರನೇ ಅಧ್ಯಾಯ ಶೌನಕ ಉವಾಚ ಸೂತಸೂತ ಮಹಾಭಾಗ ಸರ್ವಜ್ಞೋಸಿ ಮಹಾಮತೆ ತ್ವತ್ಪ್ರಸಾದಾತ್ ಕೃತಾರ್ಥೋಹಂ ಕೃತಾರ್ಥೋಹಂ ಪುನಃ ಪುನಃ ಶೌನಕ ಮುನಿಯು ಸೂತ ಪುರಾಣಿಕರನ್ನು ಪ್ರಶ್ನೆ ಮಾಡುತ್ತಾನೆ ಎಲೆ ಸೂತ ಮಹಾನ್ಯೇ ನೀನು ಸರ್ವಜ್ಞನು ಮಹಾಬುದ್ಧಿಶಾಲಿಯು ನಿನ್ನ ಅನುಗ್ರಹದಿಂದ ನಾನು ಕೃತಕೃತ್ಯನಾಗಿರುವೆನು ಮತ್ತೆ ಮತ್ತೆ ಕೃತಾರ್ಥನಾಗಿರುವೆನು ಇತಿಹಾಸಮ್ಯಂ ಶುತ್ವ ಮನೋಮೇ ತೀವ ಮೋದತೆ ಅನ್ಯಾಮಪಿ ಕಥಾಂ ಶಂಭೋರ್ವದ ಪ್ರೇಮ ವಿಧಿ ವಿವರ್ಧಿನಿ ನೀನು ಹೇಳಿದ ಚರಿತ್ರೆಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು ಈಶ್ವರನಲ್ಲಿ ಪ್ರೀತಿಯನ್ನು ಹುಟ್ಟಿಸುವ ಮತ್ತೊಂದು ಶಿವನ ಕಥೆಯನ್ನು ಹೇಳು ನಾಮೃತಂ ಪಿಬತಾಂ ಲೋಕೆ ಮುಕ್ತಿ ಕ್ವಾಪಿ ಸಭಾಜ್ಯತೆ ಶಂಭೋ ಕಥಾ ಸುಧಾಪಾನಂ ಪ್ರತ್ಯಕ್ಷಂ ಮುಕ್ತಿದಾಯಕಂ ಲೋಕದಲ್ಲಿ ಅಮೃತವನ್ನು ಕುಡಿಯದೇ ಯಾರಿಗೂ ಮುಕ್ತಿ ಉಂಟಾಗುವುದಿಲ್ಲ ಆದರೆ ಈಶ್ವರನ ಕಥೆ ಎಂಬ ಅಮೃತಪಾನವು ಪ್ರತ್ಯಕ್ಷವಾಗಿ ಮುಕ್ತಿಯನ್ನುಂಟು ಮಾಡುವುದು ಧನ್ಯ ಧನ್ಯ ಕಥಾ ಶಂಭೋ ಧನ್ಯೋ ಧನ್ಯ ಏವಚ ಯದಾ ಕರ್ಣನ ಮಾತ್ರೇಣ ಶಿವಲೋಕಂ ವ್ರಜೇನ್ನರ ಈಶ್ವರನ ಕಥೆಯು ಧನ್ಯವಾದುದು ಅಂತಹ ಕಥೆಯನ್ನು ಕೇಳುವ ಮಾತ್ರದಿಂದಲೇ ಮನುಷ್ಯನಿಗೆ ಶಿವಲೋಕ ಪ್ರಾಪ್ತಿಯಾಗುವುದು ಅಂತಹ ಕಥೆಯನ್ನು ಹೇಳುವ ನೀನು ಅತ್ಯಂತ ಧನ್ಯ ಧನ್ಯನಾಗಿರು ಸೂತವಾಚ ಶೃಣು ಶೌನಕ ವಕ್ಷ್ಯಾಮಿ ತ್ವದಗ್ರೆ ಗುಹ್ಯಮಪ್ಯುತ ಯತಸ್ತ್ವಂ ಶಿವಭಕ್ತಾನಾಮಗ್ರಣೀರ್ವೇದವಿತ್ತಮಃ ಸೂತ ಪುರಾಣಿಕನು ಹೇಳುತ್ತಾನೆ ಎಲೆ ಶೌನಕನೇ ನೀನು ಶಿವಭಕ್ತರಿಗೆಲ್ಲ ಶ್ರೇಷ್ಠನಾಗಿರುವುದರಿಂದಲೂ ವೇದವನ್ನು ತಿಳಿದು ಜ್ಞಾನಿಯಾಗಿರುವುದರಿಂದಲೂ ಅತ್ಯಂತ ಗೂಢವಾದ ವಿಷಯವನ್ನು ನಿನಗೆ ಹೇಳುವೆನು ಕೇಳು ಸಮುದ್ರ ನಿಕಟೇ ಗ್ರಾಮೋ ಭಾಷ್ಕರ ಸಂಜ್ಞಕ ವಸಂತಿ ಯತ್ರ ಪಾಪಿಷ್ಠಾ ವೇದಧರ್ಮೋಜ್ಜಿತ ಜನಾ ದುಷ್ಟ ದುರ್ವಿಷಯಾತ್ಮಾನೋ ನಿರ್ದೈವಾ ಜಿಹ್ಮವೃತ್ತಯ कृषीवलाः ಶಸ್ತ್ರಧರಾ ಪರಸ್ತ್ರೀ ಜ್ಞಾನ ವೈರಾಗ್ಯ ಸದ್ಧರ್ಮಂ ನ ಪರಂ ಹಿ ते ಕುಕಥಾಶ್ರವಣಾಢ್ಯು ನಿರತಾಃ ಪಶುಬುದ್ಧಯ ಸಮುದ್ರ ತೀರದ ದೇಶಗಳಲ್ಲಿ ಬಾಷ್ಕಲವೆಂಬ ಹೆಸರುಳ್ಳ ಒಂದು ಗ್ರಾಮವಿದ್ದಿತು ಅಲ್ಲಿ ಪಾಪಿಗಳು ವೈದಿಕ ಧರ್ಮವನ್ನು ಬಿಟ್ಟವರು ಕುಟಿಲಗಾಮಿಗಳು ದುಷ್ಟರು ಕೆಟ್ಟ ವಿಚಾರವನ್ನು ಯೋಚಿಸುವವರು ದೇವತೆಗಳನ್ನು ಒಪ್ಪದೆ ನಾಸ್ತಿಕರಾದವರು ವ್ಯವಸಾಯವನ್ನು ಮಾಡುವವರು ಶಸ್ತ್ರಗಳನ್ನು ಧರಿಸಿರುವವರು ಪರಸ್ತ್ರೀಯರಲ್ಲಿ ಆಸಕ್ತಿಯುಳ್ಳವರು ಆದ ಬ್ರಾಹ್ಮಣರು ವಾಸ ಮಾಡುತ್ತಿದ್ದರು ಅವರು ಜ್ಞಾನ ವೈರಾಗ್ಯ ಒಳ್ಳೆಯ ಧರ್ಮಗಳನ್ನು ಸ್ವಲ್ಪವೂ ತಿಳಿದಿರಲಿಲ್ಲ ಆದರೆ ಕೆಟ್ಟ ವೃತ್ತಾಂತವನ್ನು ಕೇಳುವುದರಲ್ಲೇ ಆಸಕ್ತರಾಗಿ ಪಶುಗಳಂತೆ ವ್ಯವಹರಿಸುತ್ತಾ ಇರುತ್ತಿದ್ದರು ಅನ್ಯೇ ವರ್ಣಾಶ್ಚ ಕುಧಿಯ ಖಲಾ ಖಲಾಃ ಕುಕರ್ಮ ನಿತ್ಯಂ ಸದಾ ವಿಷಯಿಣಶ್ಚತೆ ಇನ್ನು ಉಳಿದ ಕ್ಷತ್ರಿಯ ಮೊದಲಾದವರು ಕೆಟ್ಟ ಬುದ್ಧಿಯುಳ್ಳವರಾಗಿ ತಮ್ಮ ತಮ್ಮ ಜಾತಿಗೆ ಯೋಗ್ಯವಾದ ಧರ್ಮವನ್ನು ಬಿಟ್ಟು ದುಷ್ಟರಾಗಿ ಕೆಟ್ಟ ಕೆಲಸದಲ್ಲಿ ಪ್ರವೃತ್ತರಾಗಿ ಯಾವಾಗಲೂ ವಿಷಯೋಪಭೋಗಗಳಲ್ಲಿ ಆಸಕ್ತರಾಗಿದ್ದರು ಸ್ತ್ರೀಯ ಸ್ತ್ರೀಯ ಸ್ತ್ರೀಯ ಸರ್ವಾಶ್ಚ ಕುಟಿಲ ಸ್ವೈರಿಣ ಸ್ವೈರಿಣ್ಯ ಪಾಪಲಾಲಸಾ ಕುಧಿಯೋ ವ್ಯಭಿಚಾರಿಣ್ಯಸ್ ಸದ್ವೃತ್ತಾಚಾರವರ್ಜಿತಾ ಅಲ್ಲಿಯೇ ಅಲ್ಲಿ ಇರತಕ್ಕಂಥ ಸ್ತ್ರೀಯರು ಸಹ ಸ್ವೇಚ್ಛಾಚಾರಣೀಯರು ಪಾಪ ಕೆಲಸದಲ್ಲಿ ಆಸಕ್ತರಾಗಿಯೂ ಕೆಟ್ಟ ಬುದ್ಧಿಯುಳ್ಳವರಾಗಿಯೂ ವ್ಯಭಿಚಾರಣೀಯರಾಗಿಯೂ ಒಳ್ಳೆಯ ಕೆಲಸವನ್ನು ಬಿಟ್ಟು ಕೆಟ್ಟ ಕೆಲಸದಲ್ಲಿ ತೊಡಗಿರುವವರಾಗಿಯೂ ಇದ್ದರು ಏವಂ ಕುಜನ ಸಂವಾಸೆ ಗ್ರಾಮೇ ಬಾಷ್ಕಲ ಸಂಜ್ಞಿತೆ ತತ್ರೈಕೋ ಬಿಂದುಗೋ ನಾಮ ವಿಪ್ರ ಆಸೀನ್ ಮಹಾಧಮಃ ಈ ರೀತಿ ಕೆಟ್ಟ ಜನಗಳಿಂದ ತುಂಬಿರುವ ಆ ಬಾಷ್ಕಲವೆಂಬ ಊರಿನಲ್ಲಿ ಬಿಂದುಗನೆಂಬ ಒಬ್ಬ ನೀಚನಾದ ಬ್ರಾಹ್ಮಣನಿದ್ದನು ಸ ದುರಾತ್ಮ ಮಹಾಪಾಪಿ ಸುಧಾರೋಪಿ ಕುಕುಮ ಕುಮಾರ್ಗ ಕುಮಾರ್ಗಕಃ ವೇಶ್ಯಾಪತಿರ್ಬಭೂವಾಥ ಕಾಮಾಕುಲಿತ ಮಾನಸಃ ಆ ದುರಾತ್ಮನು ಮಹಾಪಾಪಿಯೂ ಆದ ಬಿಂದುಗನಿಗೆ ಸುಂದರಿಯಾದ ಹೆಂಡತಿ ಇದ್ದರೂ ಕೂಡ ಕೆಟ್ಟ ಮಾರ್ಗಕ್ಕೆ ಬಿದ್ದು ಕಾಮಾತುರನಾಗಿ ವೇಶ್ಯೆಯಲ್ಲಿಯೇ ಆಸಕ್ತನಾಗಿದ್ದನು ಸ್ವಪತ್ನೀಂ ಚಂಚುಲಾಂ ನಾಮಹಿತ್ವಾತ್ ನಿತ್ಯಂ ಸುಧರ್ಮಿಣೀಂ ರೇಮೇ ಸವೇಶ್ಯಯ ದುಷ್ಟ ಪ್ರಪೀಡಿತ ಆ ದುಷ್ಟನು ಸಹಧರ್ಮಿಣಿಯಾದ ಚಂಚುಲ ಎಂಬ ತನ್ನ ಪತ್ನಿಯನ್ನು ಬಿಟ್ಟು ಕಾಮಾತುರನಾಗಿ ನಿತ್ಯವೂ ಆ ವೇಶ್ಯೆಯೊಡನೆ ಕ್ರೀಡಿಸುತ್ತಿದ್ದನು ಏವಂ ಕಾಲೋ ವ್ಯತೀಯಾಯ ಮಹಾಸ್ತಸ್ಯ ಕುಕರ್ಮಣ ಸಾ ಸ್ವಧರ್ಮಭಯಾತ್ ಕ್ಲೇಶಾತ್ ಸ್ಮರಾರ್ಥಾಪಿ ಚಂಚುಲಾ ಅಥ ತಸ್ಯಾಂಗನಾ ಸಾಪಿ ಪ್ರರೂಢ ನವಯೌವನಾ ಅವಿಷ್ಯ ಹ್ಯಸ್ಮರಾವೇಶ ಸ್ವಧರ್ಮಾದ್ವಿರರಾಮ ಜಾರೇಣ ಸಂಗತಾಂ ರಾತ್ರೌ ರೇಮೇ ಪಾಪೇನ ಗುಪ್ತತಃ ಪತಿದೃಷ್ಟಿಂ ವಂಚಯಿತ್ವಾ ಭ್ರಷ್ಟ ಸತ್ವಾಗುಮಾರ್ಗಗ ಈ ರೀತಿಯಾಗಿ ಆ ದುಷ್ಟನ್ನು ಕಾಲವನ್ನು ಕಳೆಯುತ್ತಿರಲು ಅವನ ಹೆಂಡತಿಯಾದ ಚಂಚಲಿಯು ತನ್ನ ಸತೀಧರ್ಮವನ್ನು ಮೀರಲು ಭಯಗೊಂಡಿದ್ದರೂ ಮನ್ಮಥ ಬಾಣಪೀಡಿತಳಾಗಿ ಯೌವನವು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಿರಲು ಕಾಮವನ್ನು ತಡೆಯಲಾರದೆ ತನ್ನ ಧರ್ಮವನ್ನು ಬಿಟ್ಟು ಕೆಟ್ಟ ಮಾರ್ಗಕ್ಕೆ ಬಿದ್ದವಳಾಗಿ ರಾತ್ರಿ ವೇಳೆಯಲ್ಲಿ ಜಾರನೊಡನೆ ಸೇರಿ ಗುಪ್ತವಾಗಿ ಪತಿಗೆ ಕಾಣದಂತೆ ರಮಿಸುತ್ತಿದ್ದಳು ಕದಾಚಿತ್ತಾಂ ದುರಾಚಾರಂ ಸ್ವಪತ್ನೀಂ ಚಂಚುಲಾಂ ಮುನೆ ಜಾರೇಣ ಸಂಗತಾಂ ರಾತ್ರೌ ದದೃಶ್ಯ ಸ್ಮರ ವಿಹ್ವಲಾಂ ಹೀಗೆಲ್ಲ ಒಂದಾನೊಂದು ದಿನ ಆ ಬಿಂದುಗನು ತನ್ನ ಹೆಂಡತಿಯು ಕಾಮಾತುರುಳಾಗಿ ರಾತ್ರಿಯಲ್ಲಿ ಜಾರನೊಡನೆ ವಿರಮಿ ರಮಿಸುತ್ತಿರುವುದನ್ನು ನೋಡಿದನು ದೃಷ್ಟ್ವಾತಾಂ ದುಷ್ಟಿನೀಂ ಪತ್ನೀಂ ಮಾನಸಾಂ ಜಾರೇಣ ಸಂಗತಾಂ ರಾತ್ರೌ ಕ್ರೋಧಾ ಕ್ರೋಧಾತ್ ಕ್ರೋಧಾತ್ ರುದ್ರಾವ ವೇಗತಃ ಕೆಟ್ಟ ಮಾರ್ಗದಲ್ಲಿ ಪ್ರವಚಿಸುತ್ತಾ ಜಾರರನ್ನೇ ಸೇರಿ ದುಷ್ಟಳಾದ ತನ್ನ ಪತ್ನಿಯನ್ನು ನೋಡಿ ಕೋಪದಿಂದ ಹೊಡೆಯಲು ಜಾಗೃತಿಯಾಗಿ ಅವಳ ಬಳಿಗೆ ಬಂದನು वेगतः तमागतं ಗೃಹೇ ದುಷ್ಟಮಾಜ್ಞಾಯ बिन्दुकं ಖಲಃ ಪಲಾಯಿತೋದ್ರತಂ पलायितोद्धृतं ಜಾರೋ वेगतश्छद्मवान् स वै ಬಿಂದುಗನ ಒಳಗೆ ಬಂದುದನ್ನು ತಿಳಿದು ಆ ದುಷ್ಟನಾದ ಜಾರನು ಅವನಿಗೆ ಕಾಣದಂತೆ ಉಪಾಯದಿಂದ ತಪ್ಪಿಸಿಕೊಂಡು ಓಡಿ ಹೋದನು ಅಥ ಸ ಬಿಂದುಗ ಪತ್ನೀಂ ಗೃಹೀತ್ವಾ ಸುದುರಾಶಯ ಮುಷ್ಟಿಬಂಧೇನ ಸಂತರ್ಜ್ಯ ಪುನಃ ಪುನರತಾಡಯತ್ ಅನಂತರ ಆ ಬಿಂದುಗನು ಇವಳ ಕೆಟ್ಟ ನಡತೆಯನ್ನು ತಿಳಿದು ಪತ್ನಿಯನ್ನು ಹಿಡಿದುಕೊಂಡು ಬೈಯುತ್ತಾ ಬಾರಿ ಬಾರಿಗೂ ಮುಷ್ಟಿಯಿಂದ ಹೊಡೆದನು ಸಾನಾರಿ ತಾಡಿತಾ ಭರ್ತ್ರ ಚಂಚಲ ಸ್ವೈರಿಣಿ ಖಲಾ ಕುಪಿತಾ ನಿರ್ಭಯಾ ಪ್ರಾಹ ಸ್ವಪತಿಂ ಬಿಂದುಗಂ ಖಲಂ ಸ್ವೇಚ್ಛಾಚಾರಣಿಯಾದ ಚಂಚಲು ತನ್ನ ಗಂಡನನ್ನು ಹೊಡೆದುದರಿಂದ ತನ್ನ ಗಂಡನನ್ನು ಹೊಡೆ ಹೊಡೆದುದರಿಂದ ಸಿಟ್ಟುಗೊಂಡು ನೀಚನಾದ ತನ್ನ ಪತಿ ಬಿಂದುಗನನ್ನು ಕುರಿತು ನಿರ್ಭಯಳಾದ ಈ ರೀತಿ ಹೇಳಿದಳು ನಿರ್ಭಯಳಾಗಿ चंचलोवाच भवान् प्रतिदिनं कां रमते वेशया कुधी मां विहाय स्वपत्नीं च युवतीं पतिसेविनीं रूपवत्या युवत्याश्च कामात् कुलितचेतसः विना गतिविहारं स्यात् कामगतिर्मे भवान् वदेत् अहं महारूपवती नवयौवनविह्वला ಕಥಂ ಸಹೇ ದುಃಖಂ ತವ ಸಂಗಂ ಸಂಗಂ ವಿನಾರ್ಥಧೀಹಿ ಚಂಚುರೇ ಹೇಳಿದಳು ನೀನು ಯೌವನದಿಂದ ಕೂಡಿ ರೂಪವತಿಯಾದ ಪರಾಯಣರಾದ ಪತ್ನಿಯನ್ನು ಪತ್ನಿಯಾದ ನನ್ನನ್ನು ಬಿಟ್ಟು ಪ್ರತಿದಿನವೂ ಕೆಟ್ಟ ಬುದ್ಧಿಯಿಂದ ಸೂಳೆಯೊಡನೆ ರಮಿಸುತ್ತಿರುವೆ ನಾನಾದರೂ ರೂಪವತಿಯಾಗಿಯೂ ಯುವತಿಯಾಗಿಯೂ ಇರುವೆನು ಯೌವನದಿಂದ ಕಾಮವು ಉದ್ಬೋಧಕವಾಗಿ ಪರಿತಪಿಸುತ್ತಿರುವೆನು ನನಗೆ ಪತಿಯಾದ ನಿನ್ನೊಡನೆ ಸೇರಿ ರಮಿಸುವ ಅದೃಷ್ಟವಿಲ್ಲದಿದ್ದರೆ ನಾನೇನು ಮಾಡಬೇಕು ಎಂಬುದನ್ನು ನೀನೇ ತಿಳಿಸು ನಾನು ಬಲ ಸುಂದರಿಯಾಗಿಯೂ ಈಗ ತಾನೇ ಯೌವನದಲ್ಲಿ ಕಾಲಿಟ್ಟವಳಾಗಿಯೂ ಇರುವುದರಿಂದ ಕಾಮಾತುರಳಾದ ನಾನು ಪತಿಯಾದ ನಿನ್ನ ಸಹವಾಸವಿಲ್ಲದೆ ಆ ದುಃಖವನ್ನು ಹೇಗೆ ತಾನೇ ಸಹಿಸಿಕೊಂಡಿರಲಿ ಸೂತವಾಚ ಇತ್ಯುಕ್ತಸ್ಸ ತಯಾ ಮೂರ್ಖೋ ಬ್ರಾಹ್ಮಣಾಧಮಃ ಪ್ರೋವಾಚ ಬಿಂದುಗಸ್ ಬಿಂದುಗಃ ಪಾಪಿ ಸ್ವಧರ್ಮ ವಿಮುಖಃ ಖರಃ ಬಿಂದುಗೌವಾಚ ಸತ್ಯಮೇತತ್ವಯೋಕ್ತಂ ಹಿ ಕಾಮವ್ಯಾಕುಲಚೇತಸಾ ಹಿತಂ ವಕ್ಷ್ಯಾಮಿ ತಸ್ಮಾತ್ ತೇಷು ಕಾಂತೆ ಭಯಂತ್ಯಜ ಸೂತಮುನಿ ಹೇಳುವನು ಈ ರೀತಿಯಾಗಿ ಆ ನೀಚ ಬ್ರಾಹ್ಮಣನನ್ನು ಕುರಿತು ಚಂಚುಲು ಹೇಳಲು ಗೃಹಸ್ಥಾಶ್ರಮ ಧರ್ಮವನ್ನು ಬಿಟ್ಟಿರುವ ಪಾಪಿಯಾದ ಆ ಬಿಂದುಗನು ಚಂಚುಲಗೆ ಹೇಳುವನು ಎಲ್ಲವೂ ಕಾಂತೆಯೇ ಆದುದರಿಂದ ನೀನು ಮಾಡಿದ ಕೆಲಸವು ಸರಿಯಾದುದೇ ಆದರೆ ಈಗ ನಾನು ನಿನಗೆ ಹಿತವಾದೊಂದು ಉಪಾಯವನ್ನು ಹೇಳುವೆನು ಭಯವನ್ನು ಬಿಟ್ಟು ಅದನ್ನು ಕೇಳು ಜಾರೈರ್ವಿಹರ ನಿತ್ಯಂ ತ್ವಂ ಚೇತಸ ನಿರ್ಭಯೇನ ವೈ ಧನಮಾಕರ್ಷತೆಭ್ಯೋ ಹಿ ದತ್ವಾ ತೇಭ್ಯಃ ಪರಾಂ ರತಿಂ ತದ್ಧನಂ ದೇಹಿ ಸರ್ವಂ ಮೇ ವೇಶ್ಯ ಸಂಸಕ್ತಚೇತಸಃ ಮಹತ್ಸ್ವಾಥ ಭವೇನ್ನೂನಂ ದವಾಪಿ ಚ ಮಮಾಪಿ ಚ ನೀನು ಹೆದರಿಕೆಯನ್ನು ಬಿಟ್ಟು ಜಾರರೊಡನೆ ಜಾರರೊಡನೆ ನಿನ್ನ ಮನಬಂದಂತೆ ರಮಿಸು ಅವರಿಗೆ ಉಂಟು ಮಾಡಿ ಅವರಿಂದ ಹಣವನ್ನು ಸಂಪಾದಿಸು ಆ ಧನವನ್ನೆಲ್ಲ ವೇಶ್ಯಾಸಕ್ತನಾದ ನನಗೆ ಕೊಡು ಆಗ ನನಗೂ ನಿನಗೂ ಈಗಿರುವುದಕ್ಕಿಂತ ಇನ್ನೂ ಹೆಚ್ಚಾದ ಸಂಬಂಧವು ಉಂಟಾಗುವುದು ಎಂದನು ಸೂತವಾಚ ಇತಿ ಭರ್ತೃವಚ ಶುತ್ವಾ ಚಂಚುಲಾ ತದ್ವಧೂಶ್ಚ ಸಾ ತಥೇತಿ ಭರ್ತೃವಚನಂ ಪ್ರತಿಜಗ್ರಾಹ ಹೃಷ್ಟಧೀ ಸೂತಮುನಿ ಹೇಳುವನು ಅನಂತರ ಬಿಂದುಗನ ಹೆಂಡತಿಯಾದ ಚಂಚುಲಿಯು ಗಂಡನ ಗಂಡನು ಈ ರೀತಿ ಹೇಳಿದುದನ್ನು ಕೇಳಿ ಸಂತೋಷಪಟ್ಟು ಅದೇ ರೀತಿ ಮಾಡುವೆನೆಂದು ಒಪ್ಪಿಕೊಂಡಳು ಕೃತ್ವೈವಂ ಸಮಯಂ ತೌ ವೈ ದಂಪತಿ ದುಷ್ಟಮಾನಸೌ ಕುಕರ್ಮ ನಿರತೌ ಜಾತೌ ನಿರ್ಭಯೇನ ಕುಚೇತಸೌ ಆ ಪತಿಪತ್ನಿಯರಿಬ್ಬರೂ ತಮ್ಮ ತಮ್ಮ ಸಮಯವನ್ನು ಕೆಟ್ಟ ಕೆಲಸದಲ್ಲೇ ಕಳೆಯುತ್ತಾ ನಿರ್ಭಯರಾಗಿರುತ್ತಿದ್ದರು ಏವಂ ತಯೋಸ್ತು ದುರಾಚಾರ ಪ್ರವೃತ್ತಯೋ ಮಹಾಂಕಾಲೋ ವ್ಯತೀಯಾಯ ನಿಷ್ಫಲೋ ಮೂಢಚೇತಸೋ ಮೂಢರಾದ ದುರಾಚಾರದಲ್ಲಿ ಪ್ರವರ್ತಿಸುತ್ತಿರುವ ಅವರಿಬ್ಬರು ನಿಷ್ಫಲವಾಗಿ ಬಹಳ ಕಾಲವನ್ನು ಈ ರೀತಿಯಾಗಿಯೇ ಕಳೆದರು ಅಥ ವಿಪ್ರಸ್ಥ ಕುಮದಿರ್ಬಿಂದುಗೋ ವೃಷಲೀಪತಿ ಕಾಲೇನ ನಿಧನಂ ಪ್ರಾಪ್ತೋ ಜಗಾಂ ನರಕಂ ಖಲಹ ಹೀಗಿರುತ್ತಿರಲು ಒಂದು ದಿನ ನೀಚನಾದ ಬಿಂದುಗನು ಮರಣವನ್ನು ಹೊಂದಿದನು ಮತ್ತು ಪಾಪವನ್ನು ಮಾಡಿದ್ದರಿಂದ ನರಕಕ್ಕೆ ಹೋದನು ಭುಕ್ತ ನರಕ ದುಃಖಾನಿ ಬಹ್ವಹಾನಿ ಸಮೂಢಧೀಹಿ ವಿಂಧ್ಯೇ ಭವತ್ ಪಿಶಾಚೋ ಹಿ ಗಿರವು ಪಾಪಿ ಭಯಂಕರ ಹೀಗಿರುತ್ತಿರಲು ಒಂದು ದಿನ ನೀಚನಾದ ನರಕದಲ್ಲಿ ತನ್ನ ಪಾಪಗಳಿಗೆ ಯೋಗ್ಯವಾದ ಹಿಂಸೆಗಳನ್ನು ಅನುಭವಿಸಿದ ಮೇಲೆ ಆ ಮೂಢನಾದ ಬಿಂದುಗನಿಗೆ ವಿಂಧ್ಯಾರಣ್ಯದಲ್ಲಿ ಭಯಂಕರವಾದ ಪಿಶಾಚ ಜನ್ಮವು ಪ್ರಾಪ್ತವಾಯಿತು ಮೃತೆ ಭರ್ತರಿ ತಸ್ಮಿನ್ ವೈ ದುರಾಚಾರೇಥ ಬಿಂದುಗೆ ಉವಾಸ ಸ್ವಗೃಹೇ ಪುತ್ರೈಶ್ಚಿರಕಾಲಂ ವಿಮೂಢಧೀಃ ಏವಂ ವಿಹರತಿ ಜಾರೈಸ್ಸಾನಾರೀ ಚಂಚುಲಾಹ್ವಯ ಆಸೀತ್ ಕಾಮರತಾ ಪ್ರೀತಾ ಕಿಂಚಿದು ಉತ್ಕ್ರಾಂತಯೌವನಾ ನೀಚನು ದುರಾಚಾರಿಯಾದ ತನ್ನ ಗಂಡನ್ನು ಸಾಯಲು ಚಂಚುಲೆಯು ಬಹಳ ಕಾಲದವರೆಗೂ ಮಕ್ಕಳೊಡನೆ ತನ್ನ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು ಮತ್ತು ಕಾಮಾಸಕ್ತರಾಗಿ ಜಾರರೊಡನೆ ರಮಿಸುತ್ತಾ ಇರಲು ಕಾಲಕ್ರಮೇಣ ಅವಳ ಯೌವನವು ಇಳಿಯುತ್ತಾ ಬಂದಿತು ಏಕದಾ ದೈವಯೋಗೇನ ಸಂಪ್ರಾಪ್ತೆ ಪುಣ್ಯಪರ್ವಣಿ ಸಾ ನಾರೀ ಬಂಧುಭಿಸ್ಸಾರ್ಧಂ ಗೋಕರ್ಣಂ ಕ್ಷೇತ್ರಮಾಯಯೌ ಒಂದಾನೊಂದು ದಿವಸ ಚಂಚುಲೆಯು ಸಂಕ್ರಮಣ ದಿವಸದಲ್ಲಿ ತನ್ನ ಬಂಧುಗಳೊಡನೆ ಅದೃಷ್ಟವಶಾತ್ ಗೋಕರ್ಣವೆಂಬ ತೀರ್ಥಕ್ಷೇತ್ರಕ್ಕೆ ಹೋದಳು ಪ್ರಸಂಗಾತ್ ಸಾ ತದಾ ಗತ್ವಾ ಕಸ್ಮಿಂಶ್ಚಿತ್ ತೀರ್ ಕಸ್ಮಿಂಶ್ಚಿತ್ ತೀರ್ಥಪಾಥಸಿ ಸಸ್ನೌ ಸಾಮಾನ್ಯತೋ ಯತ್ರ ತತ್ರ ಬಭ್ರಾಮ ಬಂಧುಭಿ ದೇವಾಲಯೇತ ಕಸ್ಮಿಂಶ್ಚಿತ್ ದೈವಜ್ಞಮುಖತಃ ಶುಭಾಂ ಶುಶ್ರಾವ ಸತ್ಕಥಾಂ ಶಂಭೋ ಪುಣ್ಯಾಂ ಪೌರಾಣಿಕೀಂಚ ಸಾ ಅಲ್ಲಿರುವ ಒಂದು ತೀರ್ಥ ಜಲದಲ್ಲಿ ಸ್ನಾನ ಮಾಡಿ ತನ್ನ ಬಂಧುಗಳೊಡನೆ ಅಲ್ಲಿ ಅಲ್ಲಲ್ಲಿ ಸಂಚರಿಸುತ್ತಾ ಕೊನೆಗೆ ಅಲ್ಲಿದ್ದ ಒಂದು ದೇವಾಲಯಕ್ಕೆ ಬಂದು ಅಲ್ಲಿ ಒಬ್ಬ ಜೋಯಿಸರು ಹೇಳುತ್ತಿರುವ ಪುಣ್ಯಕರವಾದ ಈಶ್ವರನ ಪುರಾಣದ ಕಥೆಯನ್ನು ಕೇಳಿದಳು ಯೋಷಿತಾಂ ಜಾರಸಕ್ತಾನಾಂ ನರಕೆ ಸಂತಪ್ತ ಸಂತಪ್ತರೋಹ ಪರಿಗಂ ಕ್ಷಿಪಂತಿ ಸ್ಮರಮಂದಿರೇ ಇತಿ ಪೌರಾಣಿಕೇನೋಕ್ತಾಂ ಶುತ್ವಾ ವೈರಾಗ್ಯವರ್ಧಿನೀಂ ಕಥಾಂ ಆಸೀದ್ಭಯೋದ್ವಿಗ್ನ ಚ ಕಂಪೆ ತತ್ರ ಸಾ ಚ ವೈ ಜಾರರಲ್ಯ ಸತ್ರಾದ ಹೆಂಗಸರಿಗೆ ಯಮಕಿಂಕರರು ಚೆನ್ನಾಗಿ ಕಾಯಿಸಿರುವ ಕಬ್ಬಿಣದ ಗಡಾರಿಯನ್ನು ಕಾಮೋತ್ಪತ್ತಿ ಸ್ಥಾನದಲ್ಲಿರುವರು ಎಂದು ಪೌರಾಣಿಕನು ಹೇಳುತ್ತಿರಲು ವೈರಾಗ್ಯವನ್ನುಂಟು ಮಾಡುವ ಈ ಕಥೆಯನ್ನು ಕೇಳಿ ಬಹಳ ಭಯಗೊಂಡು ನಡುಗಿದಳು ಕಥಾ ಸಮಾಪ್ತೌ ಸಾ ನಾರಿ ನಿರ್ಗತೇಶು ಜನೇಶು ಚ ಭೀತ ರಹಸಿ ಶೈವಂ ಸಂವಾಚಕಂ ದ್ವಿಜಂ ಕಥೆಯೆಲ್ಲ ಮುಗಿದ ನಂತರ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳ ತೆರಳಿದ ಮೇಲೆ ಚಂಚುಲೆಯು ಹೆದರಿದವಳಾಗಿ ಶಿವಪುರಾಣವನ್ನು ಹೇಳುತ್ತಿದ್ದ ಬ್ರಾಹ್ಮಣನನ್ನು ಕುರಿತು ಗುಟ್ಟಾಗಿ ಹೇಳಿದಳು ಚಂಚುಲೋವಾಚ ಬ್ರಹ್ಮನ್ ಸ್ವಂ ಶೃಣ್ವ ಸದ್ವೃತ್ತ ಬ್ರಹ್ಮನ್ ಸ್ವಂ ಶೃಣು ಅಸದ್ವೃತ್ತಂ ಅಜಾನಂತ್ಯ ಸ್ವಧರ್ಮಕಂ ಶುತ್ವಾ ಮಾಮುದ್ಧರ ಸ್ವಾಮಿನ್ ಕೃಪಾಂ ಕೃತ್ವಾ ಅತುಲಾಮಪಿ ಚಂಚುಲೆಯು ಹೇಳುವಳು ಎಲೆ ಬ್ರಾಹ್ಮಣನೇ ಧರ್ಮವನ್ನು ತಿಳಿಯದೆ ನಾನು ಅನೇಕ ಪಾಪ ಕೆಲಸಗಳನ್ನು ಮಾಡಿರುವೆನು ಅವೆಲ್ಲವನ್ನೂ ಕೇಳಿ ನನ್ನಲ್ಲಿ ಅತ್ಯಂತ ದಯವನ್ನು ತೋರಿ ನನ್ನನ್ನು ಕಾಪಾಡು ಚರಿತಂಸೋಲ್ಬಣಂ ಪಾಪಂ ಮಯಾ ಮೂಢಧಿಯಾ ಪ್ರಭೋ ನೀತಂ ಪೌಶ್ಚಲ್ಯತತ್ ಪೌಶ್ಚಲ್ಯತಃ ಸರ್ವಂ ಯೌವನಂ ಮದನಾಂಧಯ ಮೂಢಬುದ್ಧಿಯುಳ್ಳ ನಾನು ಅತ್ಯಧಿಕವಾದ ಪಾಪಗಳನ್ನು ಮಾಡುತ್ತಾ ಕಾಮಾಂಧಳಾಗಿ ನನ್ನ ಯೌವನವನ್ನು ಜಾರವೃತ್ತಿಯಲ್ಲಿಯೇ ಕಳೆದೆನು ಶುತ್ವೇದಂ ವಚನಂ ತೇ ವೈರಾಗ್ಯರಸ विजृम्भितं जाता महाभया साहं ಸಕಂಪಾತ್ತವಿ सकम्पात्तविಯೋಗಿಕಾ ನೀನು ಹೇಳಿದ ಪುರಾಣವಚನವನ್ನು ನಾನೆಂದು ಕೇಳಿ ವೈರಾಗ್ಯಯುಕ್ತಳಾಗಿ ತುಂಬ ಹೆದರಿಕೆಯನ್ನು ನಡುಗುತ್ತಾ ದುಃಖಿತಳಾಗಿರುವೆನು ಧಿಮ್ಮಾಂ ಮೂಢಧಿಯಂ ಪಾಪಾಂ ಕಾಮಮೋಹಿತ ಚೇತಸಂ ನಿಂದ್ಯಾಂ ದುರ್ವಿಷಯಾಸಕ್ತಾಂ ವಿಮುಖೀಂ ಹಿ ಸ್ವಧರ್ಮತಃ ನಾನು ಮೂಢಬುದ್ಧಿಯುಳ್ಳವಳು ಪಾಪಿಷ್ಟಳು ಕಾಮದಿಂದ ಮೋಹಗುಣ ನೀಚಳು ಕೆಟ್ಟ ಕೆಲಸದಲ್ಲಿ ಪ್ರವರ್ತಿಸಿದವಳು ಧರ್ಮವನ್ನು ಬಿಟ್ಟವಳು ಆದ್ದರಿಂದ ನಾನು ನಿಂದ್ಯಳು ಯದಲ್ಪಸ್ಯ ಸುಖಸ್ಯಾರ್ಥೆ ಸ್ವಕಾಯಸ್ಯ ವಿನಾಶಿನಃ ಮಹಾಪಾಪಂ ಕೃತಂ ಘೋರಂ ಅಜಾನಂತ್ಯ ಅತಿ ಕಷ್ಟದಂ ಕೇವಲ ಒಂದು ಕ್ಷಣ ಸುಖಕ್ಕೋಸ್ಕರವಾಗಿ ಅತ್ಯಂತ ಕಷ್ಟವನ್ನು ಕೊಡುವುದೆಂಬ ಜ್ಞಾನವಿಲ್ಲದೆ ಶರೀರವನ್ನು ಹಾಳು ಮಾಡುವ ಮಹಾಪಾಪ ಕಾರ್ಯವನ್ನು ಮಾಡಿದೆ ಯಾಸ್ಯಾಮಿ ದುರ್ಗತಿಂ ಕಾಂ ಕಾಂ ಘೋರಾಂಭಾ ಕಷ್ಟದಾಯಿನೀಂ ಕೋ ಜ್ಞಾತಿ ಯಾಸ್ಯತಿ ಮಾಂ ತತ್ರ ಕುಮಾರ್ಗರತಮಾನಸಾಂ ಅಯ್ಯೋ ಎಂತೆಂತಹ ಘೋರವಾದ ಕಷ್ಟವನ್ನು ಕೊಡುವ ದುರ್ಗತಿಯನ್ನು ಹೊಂದುವೆನೋ ಕಾಣಿನಲ್ಲ ಇಂತಹ ಕೆಟ್ಟ ಮಾರ್ಗಕ್ಕೆ ಬಿದ್ದಿರೋ ನನ್ನ ಪಾಪವನ್ನು ತಿಳಿದ ಯಾವನು ತಾನೇ ರಕ್ಷಿಸುವನು ಮರಣೇ ಯಮದೂತಾಂಸ್ತಾನ್ ಕಥಂ ದ್ರಕ್ಷೇ ಭಯಂಕರಾಂ ಕಥಂ ಪಾಶೈರ್ಬಲಾತ್ ಕಂಠೇ ಬದ್ಧಮಾನಾಧೃತಿಂ ಲಭೆ ಭಯಂಕರವಾರ ಭಯಂಕರರಾದ ಯಮದೂತರು ಮರಣ ಸಮಯದಲ್ಲಿ ಬರುವರಲ್ಲ ಅವರನ್ನು ಹೇಗೆ ತಾನೇ ನೋಡಲಿ ಅವರು ಬಲಾತ್ಕಾರವಾಗಿ ನನ್ನ ಕತ್ತಿಗೆ ಅಥವಾ ಕುತ್ತಿಗೆ ಹಗ್ಗವನ್ನು ಬಿಗಿಯುತ್ತಿರಲು ಹೇಗೆ ತಾನೇ ಧೈರ್ಯದಿಂದಿರಲಿ ಕಥಂ ಸಹಿಷ್ಯೆ ನರಕೋ ನರಕೆ ಖಂಡಶೋ ದೇಹಗ್ರಂಥನ ಯಾತನಾಂ ತತ್ರ ಮಹತೀಂ ದುಃಖದಾಂಚ ವಿಶೇಷತಃ ನರಕದಲ್ಲಿ ನನ್ನ ದೇಹವನ್ನು ಚೂರು ಚೂರಾಗಿ ಕತ್ತರಿಸುತ್ತಿರಲು ಆ ದುಃಖವನ್ನು ಹೇಗೆ ತಾನೇ ತಡೆಯಲಿ ದುಃಖಮಯವಾದ ಬಗೆ ಬಗೆಯಾದ ಯಾತನೆಗಳನ್ನು ನಾನೆಂದು ಸಹಿಸಲಿ ನರಕದಲ್ಲಿ ಶರೀರವನ್ನು ಚೂರಾಗಿಸುವುದಂದರೆ ಸೂಕ್ಷ್ಮ ಶರೀರವನ್ನು ಅಲ್ಲಿ ಈ ಸ್ಥೂಲ ದೇಹ ಇರೋದಿಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ಶರೀರಗಳು ಸ್ಥೂಲ ಅಂದರೆ ಹೊರಗೆ ಕಾಣುವಂಥ ದೇಹ ಸೂಕ್ಷ್ಮ ಅಂತ ಹೇಳಿದರೆ ನಮ್ಮ ಇಂದ್ರಿಯ ಶಕ್ತಿಗಳು ಮತ್ತು ಅಂತಃಕರಣ ಚತುಷ್ಟಯ ಹಾಗೂ ಪಂಚ ಪ್ರಾಣಗಳು ಇವೆಷ್ಟಿರ್ತದೆ ಸೂಕ್ಷ್ಮ ದೇಹದಲ್ಲಿ ಅದನ್ನು ಕತ್ತರಿಸುವಂಥದ್ದು ಯಮಲೋಕದಲ್ಲಿ ಅಥವಾ ನರಲೋಕ ನರಕದಲ್ಲಿ ಆವಾಗಲೂ ದೇಹವನ್ನು ಕತ್ತರಿಸಿದ ಅನುಭವ ಆಗ್ತದೆ ಎನ್ನುವಂಥದ್ದು ಇದರ ಭಾವ ದಿವಾ ಕಥಂ ಪ್ರಾಪ್ಸ್ಯಾಮಿ ಶೋಚತಿ ರಾತ್ರೋ ಕಥಂ ಲಭಿಷ್ಯೇಹಂ ನಿದ್ರಾಂ ಪರಿಪ್ಲುತ ಹಗಲಿನಲ್ಲಿ ದುಃಖ ಪಡುತ್ತಾ ಇಂದ್ರಿಯ ವ್ಯಾಪಾರವನ್ನು ಹೇಗೆ ತಾನೇ ಮಾಡಲಿ ರಾತ್ರಿಯಲ್ಲಿ ಈಗ ಉಂಟಾಗಿರುವ ದುಃಖದಿಂದ ನಿದ್ರೆ ತಾನೇ ಹೇಗೆ ಬರುವುದು ಹಾ ಹತಾಸ್ಮಿ ಚ ದಗ್ಧಾಸ್ಮಿ ವಿದೀರ್ಣ ಹೃದಯಾಸ್ಮಿ ಚ ಸರ್ವಥಾಹಂ ವಿನಷ್ಟಾಸ್ಮಿ ಪಾಪಿನಿ ಸರ್ವಥಾಪ್ಯಹಂ ಅಯ್ಯೋ ನಾನು ದುಃಖದಿಂದ ಹತಳಾಗಿರುವೆನು ಪಶ್ಚಾತ್ತಾಪದಿಂದ ವಿದಗ್ಧಳಾಗಿರುವೆನು ನನ್ನ ಹೃದಯವು ಸೀರಿ ಹೋಗಿರುವುದು ಖಂಡಿತವಾಗಿ ನಾನು ನಾಶವಾಗಿರುವೆನು ನಾನು ಮಹಾ ಪಾಪಿಯಾದನಲ್ಲ ಏನು ಮಾಡಲಿ ಹಾ ವಿಧೇಮ ಮಹಾಪಾಪೇ ತ್ವಾ ದುಷ್ಯೇ ಮುಷೀಂ ಹಠಾತ್ ಹಠಾತ್ ಅಪೈತಿ ಯತ್ ಸ್ವಧರ್ಮಾದ್ವೈ ಸರ್ವಸೌಖ್ಯಕರಾದಹೋ ಎಲೈ ವಿಧಿಯೇ ಘೋರವಾದ ಪಾಪ ಕೆಲಸವನ್ನು ಮಾಡುವಂಥ ಬುದ್ಧಿಯನ್ನು ನನಗೆ ಕೊಟ್ಟು ಸರ್ವಸೌಖ್ಯಕರವಾದ ನನ್ನ ಧರ್ಮದಿಂದ ನನ್ನನ್ನು ವಂಚಿತರನ್ನಾಗಿ ಮಾಡಿದೆ ಶೂಲಪ್ರೋತಸ್ಯ ಶೈಲಾಗ್ರಾತ್ ಪರದಸ್ತುಂಗತೋ ದ್ವಿಜ ಯದ್ದುಃಖಂ ದೇ ದೇಹಿನೋ ಘೋರಂ ತಸ್ಮಾತ್ ಗುಣಂ ಮಮ ಎಲೆ ಬ್ರಾಹ್ಮಣನೇ ಶೂಲದಿಂದ ಇರಿದರೆ ಮತ್ತು ಎತ್ತರವಾದ ಪರ್ವತ ತುದಿಯಿಂದ ಬಿದ್ದರೆ ಎಷ್ಟು ದುಃಖ ಉಂಟಾಗುವುದು ಅದರ ಕೋಟಿಯಷ್ಟು ದುಃಖವು ನನಗೀಗ ಉಂಟಾಗಿರುವುದು ಅಶ್ವಮೇಧ ಶತಂ ಕೃತ್ವ ಗಂಗಾಂ ಸ್ನಾತ್ವ ಶತಂ ಸಮಾಹ ನ ಶುದ್ಧಿರ್ಜಾಯತೆ ಪ್ರಾಯೋ ಮತ್ಪಾಪಸ್ಸಹ ಮತ್ಪಾಪ ಪಾಪಸ್ಸ ಮತ್ ಮತ್ಪಾಪ ಸಹ ಗರೀಯಸಃ ನಾನು ಮಾಡಿರುವ ಘೋರವಾದ ಪಾಪವು ನೂರು ಅಶ್ವಮೇಧ ಯಜ್ಞವನ್ನು ಮಾಡಿದರೂ ಗಂಗಾ ನೀರಿನಲ್ಲಿ ನೂರು ವರ್ಷಗಳು ಸ್ನಾನ ಮಾಡಿದರೂ ಕೂಡ ಶುದ್ಧಿ ಆಗುವುದಿಲ್ಲವಲ್ಲ ಕಿಂಕರೋಮಿ ಕ್ವಗಚ್ಚಾಮಿ ಕಂವಾ ಶರಣಮಾಶ್ರಯೇ ಕಸ್ತ್ರಾಯತೆ ಮಾಂ ಲೋಕೇಸ್ಮಿನ್ ಪತಂತೀಂ ನರಕಾರ್ಣವೇ ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರನ್ನು ಮರೆ ಹೋಗಲಿ ನರಕವೆಂಬ ಸಮುದ್ರದಲ್ಲಿ ಬಿದ್ದಿರುವ ನನ್ನನ್ನು ಈ ಲೋಕದಲ್ಲಿ ಯಾರು ಉದ್ಧಾರ ಮಾಡುವರು ತ್ವಮೇವ ಮೇ ಗುರುರ್ಬ್ರಹ್ಮನ್ ತ್ವ ಮಾತಾ ತ್ವಂ ಪಿತಾಸಿ ಚ ಉದ್ಧರೋದ್ಧರ ಮಾಂ ದೀನಾಂ ತ್ವಮೇವ ಆದ್ದರಿಂದ ಎಲೆ ಬ್ರಾಹ್ಮಣೇ ನನಗೆ ನೀನೇ ಗುರು ನೀನೇ ತಂದೆಯೋ ನೀನೇ ತಾಯೋ ದೀನಳಾದ ನಾನು ನಿನ್ನನ್ನೇ ಮರೆ ಹೊಕ್ಕಿರುವೆನು ಶರಣು ಹೊಂದಿರುವೆನು ನನ್ನನ್ನು ನೀನೇ ಉದ್ಧಾರ ಮಾಡುವೆಂದು ಪ್ರಾರ್ಥಿಸಿದಳು ಚಂಚುಳೆ ಸೂತವಾಚ ಇತಿ ನಿರ್ವೇದಾಂ ಪತಿತಾಂ ಚರಣಧ್ವಜೆ ಉತ್ಥಾಪ್ಯ ಕೃಪಯಾ ಧೀಮಾನ್ ಬಭಾಷೆ ಬ್ರಾಹ್ಮಣ ಸಹೀ ಶ್ರೀ ಸ್ಕಾಂದಪುರಾಣಿ ಶಿವಪುರಾಣ ಮಹಾತ್ಮೆ ಚಂಚುಲಾ ವೈರಾಗ್ಯವರ್ಣನ ನಾಮ ತೃತೀಯೋಧ್ಯಾಯ ಸೂತಂ ಹೇಳುವನು ಈ ರೀತಿಯಾಗಿ ಶಿವಕಥೆಯನ್ನು ಕೇಳುವುದರಿಂದ ಪಶ್ಚಾತ್ ಕೇಳಿದುದರಿಂದ ಪಶ್ಚಾತ್ತಾಪ ಉಂಟಾಗಿ ಆ ಬ್ರಾಹ್ಮಣನ ಪಾದಗಳಿಗೆ ನಮಸ್ಕರಿಸುತ್ತಿರುವ ಆ ಚಂಚುಲೆಯನ್ನು ಆ ವಿಪ್ರನು ಅಥವಾ ಬ್ರಾಹ್ಮಣನು ಮೇಲಕ್ಕೆತ್ತಿ ದಯೆಯಿಂದ ಈ ರೀತಿಯಾಗಿ ಹೇಳಿದನು ಇಲ್ಲಿಗೆ ಸ್ಕಾಂದಪುರಾಣದ ಶಿವಪುರಾಣ ಮಹಾತ್ಮೆಯಲ್ಲಿ ವ ಚಂಚುಲೆಯ ವೈರಾಗ್ಯ ಎಂಬ ಮೂರನೇ ಅಧ್ಯಾಯವು ಮುಗಿದುದು ಹರ ಹರ ಮಹಾದೇವ ಶಂಕರ ಶಿವಶಂಕರ ಹರಿ ಓಂ ತತ್ಸತ್